ಯಾವ ಕ್ಷೇತ್ರ ಅದು ಒಪ್ಪಿರಿ ಅಪ್ಪನ್ ಮುತ್ತಪ್ಪನ್ ಮಣಿಯಪ್ಪನ್ ಪೊನ್ನಪ್ಪನ್ ಎನ್ನಪ್ಪನ್ ತನ್ನೊಪ್ಪಾರಿಲ್ಲಪ್ಪನ್ ಅವನಿಗೆ ಸಮ ಇಲ್ಲವಂತೆ ಅಧಿಕ ಇಲ್ಲವಂತೆ ತನ್ನೊಪ್ಪಾರಿಲ್ಲಪ್ಪನ್ ಮಾರ್ಕಂಡೇಯರ ಮಗಳನ್ನು ಭೂದೇವಿಯನ್ನು ಮದುವೆ ಮಾಡಿಕೊಂಡ ಅವನು ಮಾರ್ಕಂಡೇಯರಿಗೆ ಪ್ರತ್ಯಕ್ಷ ಅದು ಮಾರ್ಕಂಡೇಯರ ಮಗಳನ್ನು ಇಷ್ಟಪಟ್ಬಿಟ್ಟ ವೆಂಕಟೇಶ್ವರ ಅವನು ತಿರುಪತಿಯ ಸ್ಥಳೀಯ ಕ್ಷೇತ್ರ ಮಗಳನ್ನು ಕೊಡು ಅಂತ ಕೇಳಿದ ಮಾರ್ಕಂಡೇಯರು ಹೇಳಿದರು ನಾನು ಚಿರಂಜೀವಿ ಸಾಯೋ ಆಗಿಲ್ಲ ನನ್ನ ಮಗಳು ನಿನ್ನ ಪತ್ನಿಯರು ಗೋ ಪೂರ್ವಾಶ್ರಮದಲ್ಲಿ ಭೂದೇವಿ ನಾನು ಮುದ್ರಿಂದ ಬೆಳೆಸಿದ್ದೇನೆ ನೀನು ತುಂಬ ಓಳ್ಹೇಕೋತೀಯ ಅಂತ ಕೇಳಿದ್ದೇನೆ ಭಕ್ತರನ್ನು ಈ ಮಗು ಹೇಗೆ ಅಡುಗೆ ಮಾಡ್ತದೆಯೋ ಲೊಡ್ಡೆ ಲಸಕು ಅದು ಇದು ಉಪ್ಪು ಹಾಕಿದ್ದಾಳೆ ಜಾಳೆ ಹಾಕಿಲ್ಲ ಏನು ಗಲಾಟೆ ಮಾಡಬಾರ್ದು ಅದು ಒಪ್ಕೊಂಡ್ರೆ ಮಾತ್ರ ಕೊಡ್ತೇನೆ ಅಂತ ಹೇಳಲಾಗಿ ಅವಳು ಉಪ್ಪಿಲ್ದೇನೂ ಅಡುಗೆ ಮಾಡಲಿ ನನಗೇನು ಪರವಾಗಿಲ್ಲ ಹೆಣ್ಣು ಕೊಟ್ಟರೆ ಸಾಕು ಅಂತ ಪುಸ್ತಕ್ಕಂತ ಮದುವೆ ಮಾಡಿಕೊಂಡಾದ್ರಿಂದ ಆ ಸ್ವಾಮಿಗೆ ಪ್ರತಿನಿತ್ಯ ಇ ಎಲ್ ಪ್ರಸಾದಂ ಬೆಳಗ್ಗೆ ಶಾತಮರೆ ಆಗುವಾಗ ಒಂದಿಷ್ಟು ಮೊಸರನ್ನು ನೈವೇದ್ಯ ಮಾಡ್ತಾರೆ ಭಕ್ತರಿಗೆ ಕೊಡ್ತಾರೆ ದೇವಸ್ಥಾನದ ಒಳಗಡೆಯೇ ತಿಂದರೆ ಉಪ್ಪು ಹಾಕಿದ ಹಾಗಿರ್ತದೆ ಹೊರಗೆ ಬಂದು ತಿಂದರೆ ಉಪ್ಪಿಲ್ಲದಂತೆ ಕಾಣ್ತದೆ ಉಪ್ಪಿಲಿ ಅಪ್ಪನ್ ತನ್ನೊಪ್ಪಾರಿಲ್ಲಪ್ಪನ್ ಆ ಕ್ಷೇತ್ರಕ್ಕೆ ಹೋಗ್ಬಿಡ್ವೆ ನೀವು ಅವನಿಗೆ ಅವನಿಗೆ ಸಾಲಿಗ್ರಾಮ ಮಾಲಕ್ಕೆ ಹಾಕಿದ್ದಾರೆ ಅವನ ಕೈಯಲ್ಲಿ ವಜ್ರದಲ್ಲಿ ಕೆತ್ತಿದ್ದಾರೆ ಮಾಮೇಕಂ ಶರಣಂ ರಜಾ ಅಲ್ಲಿ ಚೌಲಾಗಿವಳ ಮಂಜುಮರ ಅಲ್ಲ ಅದು ಕೊಳ ಒಂದು ಪುಷ್ಕರಣಿ ಇದೆ ಎಂಥ ಮೀನುಗಳ ಜಾಗದಲ್ಲಿ ನಾನು ಎರಡು ಸಲ ಹೋಗಿದ್ದೇನೆ ಉಪ್ಪಿಲೆಪ್ಪನ ಕ್ಷೇತ್ರಕ್ಕೆ ಕುಂಭಕೋಣದ ಹತ್ತಿರ ಇದೆ ಇದು ಊರಲ್ಲಿ ಅದರಿಂದ ವೆಂಕಟೇಶ್ವರ ಏನು ಹೇಳ್ತಾನೆ ನನ್ನ ಪಾದವನ್ನು ನೋಡು ನಾನಿದ್ದೇನೆ ನಿನ್ನ ಪಾಪವನ್ನು ನೀನು ಹೋಗಲಾಡಿಸಲಾರೆ ನಾನಿದ್ದೇನೋ ಅದಕ್ಕೆ ಇದು ವೈಷ್ಣವ ಮಾರ್ಗ ಜೈನರಲ್ಲಿ ಬೌದ್ಧರಲ್ಲಿ there are only two factors to mukti ನಾನಿದ್ದೇನೆ ನನ್ನ ಕರ್ಮ ಇದೆ ಪ್ರಾಯಶ್ಚಿತ್ತ ಇದೆ ಟೂ ಫ್ಯಾಕ್ಟರ್ಸ್ ವೈಷ್ಣವ ಧರ್ಮ ಹೇಳಿತು ಇಲ್ಲ ದೇರ್ ಆರ್ ತ್ರೀ ಫ್ಯಾಕ್ಟರ್ಸ್ ನೀನಿದ್ದೀಯೇ ಜಗದೀಶ್ವರ ಇದ್ದಾನೆ ಅವನ ಕೃಪೆ ಎಂಬುದಿದೆ ಮೂರನೇ ಫ್ಯಾಕ್ಟರ್ ಇದು ತ್ರೀ ಡೈಮೆನ್ಷನ್ ಇನ್ನು ಒಂದು ಬೇಕು ಅಂದರೆ ಆಚಾರ್ಯರು ಗುರುಗಳೆಂಬವರಿದ್ದಾರೆ ಇದು ಪಂಚಕೋಣ ಬೇಕಾದ್ರೂ ಮಾಡಿಕೊಳ್ಳಿ ನಾನಿದ್ದೇನೆ ಅಂದ್ರೆ ನನ್ನ ಕರ್ಮ ಇದೆ ನನ್ನ ಕರ್ಮ ಸವಯೋದ ಹೇಗೆ ಶಾಸ್ತ್ರ ಹೇಳ್ತು ಇದು ಪ್ರಾಯಶ್ಚಿತ್ತ ಅದನ್ನು ಮಾಡು ಇದನ್ನು ಮಾಡು ಇದನ್ನು ಮಾಡು ಪ್ರಾಯಶ್ಚಿತ್ತ ಆಚರಣೆ ಮಾಡುವುದರಲ್ಲಿ ಇಪ್ಪತ್ತೆಂಟು ತಪ್ಪುಗಳು ಬಂದು ಇನ್ನು ಇಪ್ಪತ್ತೆಂಟು ತಪ್ಪುಗಳು ಉಂಟಾಗ್ತವೆ ಏಕಾದಶಿ ಮಾಡು ಅಂತ ಒಬ್ರು ಹೇಳಿದರು ಏಕಾದಶಿ ಮಾಡುವುದು ಹೇಗೆ ಏಕಾದಶ್ಯಾಮ ಹೋರಾತ್ರಂ ಕರ್ತವ್ಯಂ ಭೋಜನತ್ರಯಂ ಶ್ಲೋಕ ಬೇರೆ ಮಾಡಿಟ್ರು ಅನ್ನ ಮಾಡಿದ್ರೇನ್ರಿ ಇಲ್ಲ ಸ್ವಾಮಿ ಅಕ್ಕಿ ಹುಸ್ರಿ ಮಾಡಿದ್ದು ಅಕ್ಕಿ ಹುಸ್ರಿ ಮಾಡಿದ್ದು ನಿರ್ಜಲ ಏಕಾದಶಿ ಪಂಚಾಂಗದಲ್ಲಿ ಬರೆದಿದ್ದಾರೆ ನಮ್ಮ ಕೈಲೆಲ್ಲ ಆಗುತ್ತೆ ವ್ರತಗಳನ್ನು ಹೇಳಿದ ವ್ರತ ಎಲ್ಲ ಹೇಳಿದ್ದಾರೆ ವ್ರತ ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥ ಕರ್ತವ್ಯಗಳು ಕರ್ಮಗಳು ಅವುಗಳನ್ನು ಮಾಡುವಾಗ ಇಪ್ಪತ್ತೆಂಟು ಬಂದು ಸತ್ಯನಾರಾಯಣ ಪೂಜೆ ವ್ರತ ಸರಿಯಾಗಿ ಮಾಡೋಕ್ಕಾಗೋದಿಲ್ಲ ಗಣಪತಿ ಪೂಜೆ ಸರಿಯಾಗಿ ಮಾಡ್ತೀರಾ ವರಸಿದ್ಧಿ ವಿನಾಯಕ ವ್ರತ ಸರಿಯಾಗಿ ಮಾಡ್ತೀರಾ ಗೌರಿ ಪೂಜೆ ಗಣಪತಿ ಪೂಜೆ ಒಂದೇ ದಿವಸ ಬರ್ತದೆ ಈ ವರ್ಷ ಬಂದ ಹಾಗೆ ಗೌರಿನ ಮೊದಲು ಬಿಟ್ಟು ಗಣಪನನ್ನು ಬಿಡೋದು ಗಣಪನನ್ನು ಬಿಟ್ಟು ಗೌರಿಯನ್ನು ಬಿಡೋದು ಇಡುವುದಕ್ಕೆ ಮೊದಲೇ ಬಿಡುವುದು ಇದು ನಮ್ಮ ಪ್ರಶ್ನೆ ಕೇಳಿ ಕೇಳಿ ಪಂಚಾಂಗದಲ್ಲಿ ನೋಡಿ ಪಂಚಾಂಗದಲ್ಲಿ ಬರೋದಿಲ್ಲ ಸ್ವಾಮಿ ಇದನ್ನೆಲ್ಲ ಅಂತ ಹೇಳ್ತಾರೆ ಈ ವ್ರತಗಳು ಯಾತಕ್ಕೆ ಬರ್ತವೋ ಅಂತ ತಲಸೂಲೆ ಕೆಲವರಿಗೆ ಸತ್ಯನಾರಾಯಣ ವ್ರತವಾಯಿತು ವರಮಹಾಲಕ್ಷ್ಮಿ ವ್ರತವಾಯಿತು ಬೇಕಾದ ವ್ರತಗಳಾಯಿತು ಈ ವ್ರತಗಳನ್ನು ಮಾಡು ಅಂತ ಹೇಳಿದ್ದಾರೆ ಬಿಡಬಾರದು ಮಾಡಬೇಕು ಆದರೆ ವ್ರತಗಳ ಮಾತ್ರದಿಂದ ಮೋಕ್ಷ ಆಗೋದಿಲ್ಲ ಶಾಸ್ತ್ರ ಹೇಳಿದೆ ಮಾಡ್ತೀರಿ ಮೋಕ್ಷ ಆಗೋದ್ಯಾದ್ರಿಂದ ಕರ್ಮ ವಿದ್ಯಾದಿ ಚಕ್ರ ಸಿಕ್ಕಿರ್ತಕ್ಕವನನ್ನ ತಲ್ಲಬ್ಧ ಸ್ವಾವಕಾಶ ಪ್ರಥಮ ಗುರು ಕೃಪಾ ಲಬ್ಧ ಪ್ರಥಮ ಗುರುವಿನ ಕೃಪೆ ನಿಮ್ಮ ಮೇಲೆ ಬೀಳಬೇಕು ಆದಿ ಗುರುವಾದ ಶ್ರೀಮನ್ನಾರಾಯಣ ಕೃಪೆ ನಿಮ್ಮ ಮೇಲೆ ಬೀಳಬೇಕು ಬೀಳಬೇಕಾದ್ರೆ ನಡುವೆ ಒಂದು ಇಂಟ್ರಸೆಷನ್ ಒಂದು ಪುರುಷಕಾರ ಬೇಕು ಒಬ್ಬರು ಶಿಫಾರಸು ಮಾಡಬೇಕು ಒಬ್ಬರು ಸದ್ಗುರುಗಳು ಬಂದು ಸ್ವಾಮಿ ಇವನು ನನ್ನ ಶಿಷ್ಯ ಅವನು ಭಾರ ಎಲ್ಲ ನಾನು ಹೊತ್ಕೊಂಡಿದ್ದೇನೆ ನೀನು ಅವನನ್ನು ದಂಡಿಸಿದರೆ ನಾನು ಅವನ ಜೊತೆ ನರಕಕ್ಕೆ ಹೋಗ್ತೇನೆ ಅವನ ಕಾನ ಗಟ್ಟಿ ಏನಕ್ಕಾಹವೇಂಡು ನೋಡಿ ಚೋಳರಾಜ ಕಣ್ಣು ಕಿತ್ತು ಹಾಕಿಸ್ಬಿಟ್ಟ ಎರಡನೇ ಚೋಳ ಕುಲೋತ್ತುಂಗ ಕೂರುತ್ತಾಳ್ವಾರು ರಾಮಾನುಜರ ಪ್ರಥಮ ಶಿಷ್ಯರಿಗೆ ಎರಡು ಕಣ್ಣು ಕೇಳಿಸಿಬಿಟ್ಟ ಇಲ್ಲಿದ್ದಾರೆ ಅಂತ ತೋರಿಸಿಕೊಟ್ಟವರೊಬ್ಬರು ಶ್ರೀ ವೈಷ್ಣವರು ನಾಲೂರ ಅನ್ನಂತ ಜೋಡಾಸ್ ಮಾಡಿದ ಹಾಗೆ ಯಾರ್ಯಾರ ಕೈಲೋ ನೀನು ಶಿವಾತ್ ಪರತರಂ ನಾಸ್ತಿ ಸೈನ್ ಮಾಡಿಸಿದ್ರೆ ಪ್ರಯೋಜನ ರಾಮಾನುಜಾಚಾರ್ಯ ಕೈಲಿ ಮಾಡಿಸ್ಕೊಂಡ್ಬಿಟ್ರೆ ಯಾರೋ ಕುಚೋದ್ಯಕ್ಕೆ ರಾಮಾನುಜಾಚಾರ್ಯರು ತುಂಬಾ ಕ್ರಾಂತಿಕಾರ ಪುರುಷರು ಶ್ರೀರಂಗದಲ್ಲಿ ತಲೆ ಮಾಡುವವರು ಬಟ್ಟೆ ಒಗೆಯುವರು ರಂಗನಾಥನ ಮಡಿ ತಂದು ಕೊಡೋರು ಔಷಧಿ ತಂದು ಕೊಡೋರು ಹೂಮಾಲೆ ತಂದು ಕೊಡೋರು ಅರ್ಚಕರು ಪರಿಚಾರಕರು ಎಲ್ಲರಿಗೂ ಒಂದೇ ಸಂಬಳ ಮಾಡಿಬಿಟ್ರು ಎಕನಾಮಿಕ್ ರಿಫಾರ್ಮ್ ಮಾಡಿಬಿಟ್ರು ಕೋಪ ಆಗೋಯ್ತು ಕೆಲವರಿಗೆ ವಿಷ ಹಾಕಬೇಕು ಅಂತ ನೋಡಿದರು ಚೋಳರಾಜನ ತನಕ ದೂರ ಹೋಯಿತು ತುಂಬ ಹಿಂಸೆ ಮಾಡಿದರು ರಾಮಾನುಜರು ಕರ್ನಾಟಕಕ್ಕೆ ಬಂದಾಗ ಇವರು ಪೆರಿಯ ನಂಬಿ ಆಚಾರ್ಯರು ಉರುಗಳನ್ನ ಹಿಡಿದು ಅವರಿಬ್ಬರಿಗೂ ಕಣ್ಣು ಬಿಸಿ ಬಿಸಿ ಕಬ್ಬಿಣದಲ್ಲಿ ಕಣ್ಣನ್ನು ಸುಟ್ಟು ಬಿಟ್ಟರು ಅಲ್ಲಿಂದ ಶೈವ ವೈಷ್ಣವ ಜಗಳ ಜೋರಾಗಿ ಹೋಯಿತು ಶ್ರೀವೈಷ್ಣವರಿಗೆ ಶೈವರಿಗೆ ಜಗಳ ಶುರುವಾದದ್ದು ಇದೇ ಕಾಲದಲ್ಲಿ ಆದರೆ ಸಹನಾಮೂರ್ತಿಗಳಾದ ಗೋರು ತಾಳ್ವಾ ರಾಮಾನುಜರು ಮೇಲ್ಕೋಟೆಯಿಂದ ಶ್ರೀರಂಗಕ್ಕೆ ಬಂದ ಮೇಲೆ ಅಪ್ಪ ನಿನ್ನ ಕಣ್ಣು ಕೊಡಿಸ್ತೇನೋ ವರದಲ್ಲಿ ಪ್ರಾರ್ಥನೆ ಮಾಡು ಅವ್ರು ಹೇಳಿದರು ನನಗೆ ಕಣ್ಣು ಬೇಡ ನೀವು ನನ್ನ ಮನಸ್ಸೊಳಗಿದ್ದೀರಿ ನನ್ನ ಕಣ್ಣು ಕಾಣಿಸ್ತಾ ಇದ್ದೀರಿ ನನಗೆ ಬೇರೆ ಏನೂ ಬೇಡ ಅಂತ ಹೇಳಿದಾಗ ಸಾಕ್ಷಾತ್ ವರದರಾಜನೇ ಬಂದು ಕೂರ್ತಾಳ್ವಾರ್ರೆ ನಿಮಗೆ ಮೋಕ್ಷ ಕೊಡ್ತೇವೆ ಅಂತ ಕೇಳಲಾಗಿ ಇವ್ರು ಹೇಳಿದರು ನನ್ನನ್ನು ರಾಮಾನುಜಾಚಾರ್ಯರನ್ನ ಶಿಕ್ಷೆ ಮಾಡಿ ಅಂತ ನಮ್ಮಲ್ಲಿಯೇ ಒಬ್ಬ ಅಂತ ತೋರಿಸಿ ಕೊಟ್ಟನಲ್ಲ ಅವನ ಕಾನಗತಿ ಅನಕಾಹ ಅವನಿಗೆ ಯಾವ ಗತಿಗೆ ತೋರಿಸ್ತೀಯೋ ನನಗೆ ಆ ಗತಿ ತೋರಿಸು ಅವನು ನರಕಕ್ಕೆ ಹಾಕೋದಾದ್ರೆ ನನಗೂ ಹಾಕು ನನಗೆ ಮೋಕ್ಷ ಕೊಡಬೇಕಾದ್ರೆ ಅವನಿಗೂ ಮೋಕ್ಷ ಕೊಡುವನ್ನ ಕೇಳಿದ್ರಲ್ಲ ಎಂಥ ಇದು ನೋಡಿ ಕಷ್ಟದಲ್ಲಿದ್ದವರು ಅವ್ರಿಗೆ ಹೀಗಾಗಬೇಕು ನಾವು ಒಂದು ಕಣ್ಣು ಹೋದರೂ ಪರವಾಗಿಲ್ಲ ಅವ್ರು ಎರಡು ಕಣ್ಣು ಹೋಗಬೇಕು ಅಂತ ಕೇಳುವುದು ಅದಲ್ಲ ಆದ್ದರಿಂದ ಈ ಶಾಸ್ತ್ರವಶ್ಯತ್ವ ಅಂತ ಒಂದಿದೆ ಶಾಸ್ತ್ರವಶ್ಯತ್ವ ಅನ್ನೋದು ದಂಡಧರತ್ವ ಇನ್ನೊಂದು ಕರುಣಾವಶತ್ವ ಇದೆರಡನ್ನು ಸಮನ್ವಯ ಮಾಡುವುದು ಹೇಗೆ ಆದ್ದರಿಂದ ಈಶ್ವರ ಕೃಪೆ ಅನ್ನುವುದು ಗ್ರೇಸ್ ಆಫ್ ಗಾಡ್ ಇದು ಬಹಳ ದೊಡ್ಡ ಪ್ರಮೇಯ ಇದನ್ನು ಒಪ್ಪಿಕೊಳ್ಳೋ ತನಕ ಮನುಷ್ಯನಿಗೆ ಕ್ರೂರ ವ್ರತಗಳಿಂದ ಬಿಡುಗಡೆಯಾಗೋದಿಲ್ಲ ವ್ರತ ಮಾಡ್ತಾನೆ ತಪ್ಪು ಮಾಡ್ತಾನೆ ಮತ್ತೆ ಹುಟ್ಟುತ್ತಾನೆ ಮತ್ತೆ ಹುಟ್ಟುತ್ತಾನೆ ದುಷ್ಟ ಜನಗಳ ಹೆಚ್ಚಾಗಿದ್ದಾರೆ ಲೋಕದಲ್ಲಿ ಅಂದರೆ ಅವರು ಮತ್ತೆ ಮತ್ತೆ ಹುಟ್ಟು ಬರ್ತಾ ಇದ್ದಾರೆ ಹಿರಣ್ಯಾಕ್ಷ ಹಿರಣ್ಯಕಶಿಪು ಕಾಲದಿಂದ ಶರಣಾಗತಿ ಮಾಡುವವರ ಸಂಖ್ಯೆ ಬಿಟ್ಟಿದೆ ಅದಕ್ಕೆ ನಾವೇ ಕಾರಣ ಶರಣಾಗತಿ ಮಾಡಿದರೆ ಹೀಗೆಲ್ಲ ಇರಬೇಕು ಅಂತ ನಿಯಮ ಹೇಳೋದ್ರಿಂದ ಹಾಗಿದ್ರೆ ಅದು ಬೇಡ ಅಂತಾರೆ ಕೆಲವರು ಮತ್ತೆ ಮತ್ತೆ ಪಾಪವನ್ನೇ ಮಾಡ್ತಾರೆ ಆದ್ದರಿಂದ ಶಾಸ್ತ್ರ ಶಾಸ್ತ್ರ ವಶ್ಯತ್ವವೂ ಆಗಬೇಕು ದಯಾ ಕಾರ್ಯ ಆಗಬೇಕು ಆದ್ದರಿಂದ ಭಗವಂತ ನಮಗೆ ಒಲಿಬೇಕಾದರೆ ನಾವು ಗುರುಗಳ ಕೃಪೆಯನ್ನು ಪಡೆಯಬೇಕು ಗುರು ಏನು ಮಾಡ್ತಾರೆ ದಯಾದೇವಿಯನ್ನು ವಶ ಮಾಡಿಕೊಳ್ತಾರೆ ಆಚಾರ್ಯ ಪರಂಪರೆಯಲ್ಲಿ ಭಗವಂತನನ್ನು ಬಿಟ್ಟರೆ ಎರಡನೇ ಸ್ಥಾನ ಲಕ್ಷ್ಮೀ ಸ್ಥಾನ ಅದು ಮಹಾಪುರುಷಕಾರ ಅವಳನ್ನ ವಶ ಮಾಡಿಕೊಳ್ಳುವುದಕ್ಕೆ ಆಚಾರ್ಯರುಗಳನ್ನು ಸದ್ಗುರುಗಳನ್ನು ಹಿಡಿಯಬೇಕು ಮಂತ್ರೋಪದೇಶ ಮಾಡಿಸಿಕೊಳ್ಬೇಕು ವಿದೇಶ ಸುತ್ತಾಡಬೇಕು ಭಾಷೆಗಳನ್ನು ಹೇಳಬೇಕು ಪದ್ಯಗಳನ್ನು ಹೇಳಬೇಕು ನಮಗೆ ಹೇಳೋಕೆ ಬರೋದಿಲ್ವ ಆದ್ದರಿಂದ ನಾವು ಭಗವಂತನಲ್ಲಿ ಲಕ್ಷ್ಮೀ ಮೂಲಕವಾಗಿ ಆಚಾರ್ಯರ ಮೂಲಕವಾಗಿ ಶರಣಾಗತಿ ಮಾಡಿದಲ್ಲದೆ ನಮಗೆ ಮೋಕ್ಷ ಸಿಗೋದಿಲ್ಲ ಪ್ರಪನ್ನಾದನ್ಯೇಷಾಂ ನದಿಷದಿ ಮುಕುಂದೋಹೋ ನಿಜ ಪದಂ ಇಲ್ಲ ಭಕ್ತಿ ಯೋಗ ಮಾಡಿ ಆಗೋದಾದರೆ ವ್ಯಾಸ ಪರಾಶರ ವಾಲ್ಮೀಕಿ ಮುಂತಾದವರು ಸ್ವಪ್ರಯತ್ನದಿಂದ ಕೂತು ಕಡೆ ಜಾಗ ಬಿಟ್ಟು ಹೇಳಿದೆ ಭೀಷ್ಮನ ಹಾಗೆ ತಮ್ಮ ಸಾವಿನ ಮುಹೂರ್ತವನ್ನು ತಾವೇ ಇಟ್ಟುಕೊಂಡು ಅಷ್ಟಾಂಗ ಯೋಗವನ್ನೇನು ಮಾಡಿದ್ರು ಅದು ಒಂದು ದಾರಿ ಇದೆ ಭಕ್ತಿ ಪ್ರಪತ್ತಿ ಯೋಗ ಭಕ್ತಿ ನಮ್ಮ ಕೈಲಿ ಆಗೋದಿಲ್ಲ ಕೇಳಿದ್ರೆ ಎದೆ ಹೊಡೆಯುತ್ತೇವೆ ನಾವು ಆದ್ದರಿಂದ ಸರ್ವಯೋಗಂ ಅನಾ ಹೇಳಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ್ಯಜ ವ್ಯತ್ಯಾಸ ಸ್ತ್ರೀ ಪುರುಷ ವೃದ್ಧ ಬಾಲಕ ವ್ಯತ್ಯಾಸವಿಲ್ಲದೆ ಎಲ್ಲರೂ ಮಾಡ್ತಕ್ಕಂಥ ಒಂದು ವ್ರತ ಅಂದರೆ ಶರಣಾಗತಿ ಎಂಬ ವ್ರತ ಅದೇ ತಿರುಪಾವೈ ವ್ರತ ಭಗವಂತನನ್ನು ಹಿಡಿಯುವ ವ್ರತ ಉನಕ್ಕೆ ರಾಮಾಯಣ ಶೈವೋ ಹೇಳಬೇಕು ಬಾಯಲ್ ಹೇಳೋದಲ್ಲ ಅವನ ಗುಣಗಳನ್ನು ನೆನೆಯಬೇಕು ಗುಣಗಳಲ್ಲಿ ಯಾವ ಗುಣಗಳನ್ನು ನೆನೆಯಬೇಕು ಕೃಷ್ಣಾವತಾರದ ಗುಣಗಳನ್ನು ನೆನೆಯಬೇಕು ಕರವೆಗಳು ಪಿನ್ಷನ್ರು ಕಾನಂ ದುಂಡೋಮ್ ಕೃಷ್ಣ ಕಾಡಿಗೆ ನಡಿ ದನಗಳನ್ನಿಟ್ಟುಕೊಂಡು ನಾನು ನಿನ್ನ ಹಿಂದೆ ಬರ್ತೇನೆ ಒಬ್ಬ ಗೋಪಿ ಹೇಳ್ತಾಳೆ ಅದನ್ನು ನಾಂಡಾಳ ದೇವಿ ಕರಬೆಹಳ್ ಬಿನ್ ಚಂದ್ರ ಕಾನಂ ಶೇರ್ದುಂಬೋಂ ಕಾಡಿಗೆ ಹೋಗಿ ಕೃಷ್ಣ ಕೊಟ್ಟ ತಂಗಳನ್ನು ಚಕ್ಲಿ ಮುಚ್ಚೋರೆ ಕೋಡ್ಬಳೆ ಈ ತಿನ್ನೋದಕ್ಕೆ ಹೋಗ್ತೇವೆ ಅಂದರೆ ಆಗಿಲ್ಲ ಕಾಡು ಹೋಗೋ ದಾರಿಯೂ ಗೊತ್ತಿಲ್ಲ ದನಗಳು ಹೋಗ್ತವೆ ಅಂತ ದನಗಳ ಹಿಂದೆ ಹೋಗ್ತೇವೆ ನಮಗದೇ ದಾರಿ ಗೊತ್ತು ಸಂಸಾರವೆಂಬ ಕಾಡಿಗೆ ಹೋಗ್ತೇವೆ ನೀ ಮುನ್ನೆ ನಡ ಸಂಸಾರದಲ್ಲಿ ನೀನೇ ದಾರಿ ತೋರಿಸು ಉರವನ್ ರುಮಿಲ್ಲಾದ ಗೋವಿಂದ ಪರಿಪೂರ್ಣನಾದವನೇ ಅರಿವನ್ ರುಮಿಲ್ಲಾದ ಆಯರ್ ಕುಲತಿಲ್ ತೋನ್ರಿ ಅಜ್ಞಾನ ಪೂರ್ತಿ ತುಂಬಿರತಕ್ಕಂಥ ಕುಲದಲ್ಲಿ ಕೊಲ್ಲರ ಕುಲದಲ್ಲಿ ಯಾವತ್ತು ಅವತಾರ ಮಾಡಿದೆಯೋ ಅವತ್ತೇ ನಾವು ಉದ್ಧಾರವಾದೆವು ನಮ್ಮನ್ನ ಕೈ ಹಿಡಿದೆ ಅಂತ ನಿಶ್ಚಯವಾಯಿತು ಅರಿಯಾದ ಬೆಳ್ಳೆ ಹಳೋಂ ಶಿರುಪೆ ಶೀರಿ ಅರುಳಾದೆ ಇರೈವಾ ನೀತಾರಾಯ್ ಪರಯೇಲೋರಂಬಾವಾಯ್ ಪರೈ ಅಂದರೆ ಅಲ್ಲಿ ಭಗವಂತ ಅನುಗ್ರಹ ಮಾಡುವ ಮೋಕ್ಷ ಸಾಯುಜ್ಯ ಸೌಖ್ಯಕ್ಕೆ ಪರೈ ಎಂಬುದಾಗಿ ಹೇಳ್ತಾರೆ ಅದನ್ನು ಕೃಷ್ಣ ಸುಲಭವಾಗಿ ಕೊಡ್ತಾನೆ ರಾಮಾವತಾರದಲ್ಲಿ ಕೂಡ ಪಂಚಕಾಷ್ಟವಾಯಿತು ಪರೀಕ್ಷೆ ಮಾಡ್ತಾನೆ ಆದರೆ ಕೃಷ್ಣಾವತಾರದಲ್ಲಿ ಅವನನ್ನು ಹೆಸರಿಸಿದವರು ಮುಟ್ಟಿದವರು ಮಾಡಿದವರು ಎಲ್ಲರನ್ನೂ ಪ್ರೇಮಾಲಾಪದಿಂದ ಎಷ್ಟೊಂದು ರೀತಿಯಲ್ಲಿ ರಂಜನೆ ಮಾಡಿದ ಕೃಷ್ಣಾವತಾರದ ರೇಂಜ್ ಎಷ್ಟು ದೊಡ್ಡದು ನೋಡಿಕೊಳ್ಳಿ ನಮಗೆ ಅತ್ಯಂತ ಸಮೀಪದ ಅವತಾರವಾದ್ದರಿಂದ ಆ ಕೃಷ್ಣನಲ್ಲಿ ಮುಕುಂದೆ ನಿಕ್ಷಿಪ್ಯ ನಿಜಭರಂ ದೊಡ್ಡ ಗುರುಗಳನ್ನು ಆಶ್ರಯ ಮಾಡಬೇಕು ಈಗ ನಾಲ್ಕನೇ ದಶಕಕ್ಕೆ ಬರ್ತೇವೆ ಸ್ವಲ್ಪ ಬೇಡಿಕೆ ಹಾಕಿ ಇಲ್ಲಿ ಮುಖ್ಯವಾದ ಒಂದು ದೃಷ್ಟಿ ಕೆಲವು ಶ್ಲೋಕಗಳನ್ನು ಪ್ರಯತ್ನ ಮಾಡ್ತೇನೆ ಇವತ್ತು ಮುಗಿದಿದೆ ನಾಳೆ ತಗೊಳ್ಳೋಣ ಈ ನಾಲ್ಕನೇ ದಶಕ ದಯಾ ಶತಕದಲ್ಲಿ ಸ್ತ್ರೀಯರು ಸಾಮಾನ್ಯವಾಗಿ ಎರಡು ಮಾಂಗಲ್ಯ ಕಟ್ಟಿಕೊಳ್ಳೋದುಂಟು ತಾವು ಹುಟ್ಟಿದ ಮನೆಯಿಂದ ಒಂದು ಮಾಂಗಲ್ಯ ಗಂಡನ ಮನೆಯಿಂದ ಒಂದು ಅಂತ ಹೇಳ್ತಾರಲ್ಲ ಇದು ಮೊದಲನೇ ಮಾಂಗಲ್ಯ ಎಂಟನೇ ದಶಕದಲ್ಲಿ ಇನ್ನೊಂದು ಮಾಂಗಲ್ಯ ಇಲ್ಲಿ ಕೋರ್ಟ್ ಸೀನ್ ಬರ್ತದೆ ಅಪರಾಧಿಯನ್ನು ಕಟಕಟೆಯಲ್ಲಿ ನಿಲ್ಲಿಸಿ ದಂಡಧರನಾದ ಭಗವಂತ ವಿಚಾರಣೆ ಮಾಡ್ತಾನೆ ಅವನ ಲೆಕ್ಕ ಎಲ್ಲ ಒಪ್ಪಿಸಿ ಭಗವಂತನ ಗುಣಗಳು ಜ್ಞಾನ ಶಕ್ತಿ ಬಲ ವೀರ್ಯ ತೇಜಸ್ಸು ಐಶ್ವರ್ಯ ಎಲ್ಲ ಒಂದು ಕಡೆ ನಿಂತಿದೆ ಶ್ರೀದೇವಿ ಭೂದೇವಿಯರು ನಿಂತಿದ್ದಾರೆ ಅಪರಾಧಿಯಾದ ಚೇತನನ ಬಗ್ಗೆ ವಕಾಲತ್ತು ತಗೊಂಡು ಡಿಫೆಂಡೆಂಟ್ ಬಗ್ಗೆ ಮಾತಾಡೋರು ಒಬ್ಬರೂ ಇಲ್ಲ ಎಲ್ಲ ಪ್ರಾಸಿಕ್ಯೂಷನ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಇವನ ದಂಡಿಕಿಲಾಮ ಆಹಾ ದಂಡಿಕಿಲಾಮ ಶ್ರೀದೇವಿಗೆ ಸ್ವಲ್ಪ ಮನಸ್ಸು ಖಿನ್ನವಾಗುತ್ತೆ ಎಷ್ಟಾದರೂ ನಮ್ಮ ಮಗ ಏನಾದ್ರು ಹೇಳೋಣ ಅಂತ ನೋಡಿದ್ರೆ ಅವನ ಸಿಡುಕನ್ನು ನೋಡಿ ಅಯ್ಯೋ ಸಮಯ ಸರಿಯಾಗಿಲ್ಲ ಇವನ ಗುಣಗಳು ಬೇರೆ ಹೇಳ್ತಾ ಇವೆ ಯಾವುದು ಜ್ಞಾನ ಶಕ್ತಿ ಬಲ ವೀರ್ಯ ಅವು ಕೊಬ್ಬಿನಿಂದ ಇವನನ್ನು ಈಗ ಶಿಕ್ಷೆ ಮಾಡುವುದೇ ಸರಿ ತುಂಬ ದಿವಸವಾಯಿತು ನಮಗೆ ಕೆಲಸವೇ ಇಲ್ವಲ್ಲ ಅಂತ ಹುಜೂರಪ್ಪಣೆ ಕಾಯ್ತಾ ನಿಂತಿರೋ ಸಂದರ್ಭದಲ್ಲಿ ದಯಾದೇವಿ ಬರ್ತಾಳೆ ಸೈಡ್ ಬೆಂಗಿನಿಂದ ಬಂದು ಇವನನ್ನು ನೀವು ಬಿಡಿಸ್ತಾ ಇದ್ರೆ ಉಳಿದ ಗುಣಗಳೆಲ್ಲ ದೋಷವಾಗ್ತವೆ ಅಂತ ಹೇಳಿ ಚೇತನನ್ನು ಬಿಡಿಸುವಂತಹ ತೀರ್ಪನ್ನು ಕೊಡುವಂತಹ ಒಂದು ಅದ್ಭುತವಾದ ಸೀನು ಇದರಲ್ಲಿ ಅಚುಂಬಿತವಾದ ಭಾವ ನೀವು ಕಲ್ಪನೆ ಮಾಡಿಕೊಳ್ಳುವುದಕ್ಕೆ ಆಗದೇ ಇರುವಂತಹ ಒಂದು ತೀರ್ಪು ಆ ತೀರ್ಪನ್ನು ಇಲ್ಲ ಮೊದಲು ಹೇಳ್ತೇನೆ ರುಚಿಗೋಸ್ಕರವಾಗಿ ಭಗವಂತ ಹೇಳ್ತಾನೆ ಏ ಚೋಟದ್ದ ಇದೆಯೇ ನೀನು ದಯೆ ಮೂರನೇ ಹೆಂಡತಿ ಇವತ್ತು ಬಂತು ವಕಾಲತ್ತು ನಿನಗೆ ಅವನು ನನ್ನ ಮಗ ನನಗೂ ಗೊತ್ತಿದೆ ನಿನಗೊಬ್ಬರಿಗೆ ಅಲ್ಲ ತಪ್ಪು ಮಾಡಿದ್ದಾನೆ ಕ್ಷಮಿಸು ಕ್ಷಮಿಸು ದಯೆ ತೋರಿಸು ಅಂತ ಹೇಳ್ತೀಯಲ್ಲ ದಯೆ ತೋರಿಸಿಬಿಟ್ರೆ ಎಲ್ಲರೂ ಇವನಂತೆಯೇ ತಪ್ಪು ಮಾಡಿ ಮಾಡಿ ಬಂದು ದಯೆಯಿಂದ ಮುಕ್ತರಾಗಿ ಹೋಗಿಬಿಟ್ರೆ ಸರ್ವಮುಕ್ತಿಯಾಗಿ ಹೋದರೆ ಲೋಕದಲ್ಲಿ ನನ್ನ ಆಡಳಿತದ ಗತಿಯೇನು ಶಾಸ್ತ್ರದ ಗತಿಯೇನು ಅದನ್ನು ದಿವ್ಯ ಪ್ರಬಂಧದಲ್ಲಿ ಕೂಡ ಒಂದು ಕಡೆಯಲ್ಲಿ ಎತ್ತಿದ್ದಾರೆ ದಿವ್ಯ ಪ್ರಬಂಧದಲ್ಲಿ ಎಲ್ಲೆತ್ತಿದ್ದಾರೆ ಆ ತಿರುಪಾವೆಯಲ್ಲಿ ಒಂದು ಕಡೆ ಬರ್ತದೆ ಅದನ್ನು ಮತ್ತೆ ವಿವರಿಸಿ ತೋರಿಸ್ಬೇಕು ಪ್ರಸಂಗ ಬಂದಾಗ ಎತ್ಕೊಳ್ತೇನೆ ಈ ನೋಟ್ಸ್ಗಳಲ್ಲಿ ಇದು ಹಿಂದೆ ಮುಂದೆ ಎಲ್ಲೆಲ್ಲಿ ಆಗಿಬಿಡುತ್ತೆ ಒಂದೊಂದು ಸಲ ಅದು ಇರಲಿ ಕೊನೆಯಲ್ಲಿ ಏನು ತೀರ್ಮಾನ ಮಾಡ್ತಾರೆ ಭಗವಂತ ಹೇಳ್ತಾನೆ ಇಲ್ಲ ಇಲ್ಲ ಇವನು ಮಾಡಿರೋ ತಪ್ಪುಗಳಿಗೆ ಇಂತಿಷ್ಟು ಶಿಕ್ಷೆ ಆಗಲೇಬೇಕು ದಯ ತೋರಿಸ್ತೇನೆ ಮೊದಲು let me wash him of all these sins ಈ ತಪ್ಪುಗಳಿಂದ ಅವನಿಗೆ ಮೋಕ್ಷವಾದ ಹೊರತು ನಾನು ಪರಿಪೂರ್ಣವಾಗಿ ಅವನನ್ನು ಅಂಗೀಕಾರ ಮಾಡುವುದಕ್ಕಾಗೋದಿಲ್ಲ ಎಷ್ಟು ಜನರ ಎದುರಿಗೆ ನನ್ನ ಮಗ ಎಂಬುದಾಗಿ ಕೂಡ ನಾನು ಒಪ್ಪಿಕೊಳ್ಳುವುದಕ್ಕಾಗೋದಿಲ್ಲ ಇದು ವಾಗ್ವಾದ ನಡೆಯುತ್ತೆ ಎಷ್ಟೋ ದಿವಸ ಅಬ್ಸರ್ವ್ಮೆಂಟು ಹೀರಿಂಗ್ ನಡೀತಾ ನಡೀತಾ ಹೋಗ್ತದೆ ಎಲ್ಲಿ ಬರುತ್ತೆ ಇದು ಕೊತ್ತು ಬೆಳಕ್ಕೆ ಪಾಶರದಲ್ಲಿ ಅಲ್ಲಿಂದ ಮುಂದಕ್ಕೆ ಅಂಗಣ್ಮಾನ್ಯಾಲತ್ತರ ಶರವಿಮಾನ ಭಂಗಮಾಯಿ ಪಾಶರ ಕೇಳಿದ್ದೀರಲ್ಲ ಅಲ್ಲಿ ಎಲ್ಲಿ ಬರುತ್ತೆ ಹೇಳಿ ನೋಡೋಣ அங்கண்மாஞாலத்தரசர் அபிமான பங்கமாய் வந்து நின் பள்ளி கட்டில் கீழே சங்கமிருப்பார் போல் வந்து ತಲೆ பெய்தோம் ಜಲಾಸಂಧನ ವರ್ಷದಲ್ಲಿ ಎಂಬತ್ತು ಸಾವಿರ ಮೂರ್ಧಾಭಿಷಿಕ್ತರಾದ ದೊರೆಗಳೆಲ್ಲ ಸೆರೆ ಇದ್ದವರನ್ನು ಬಿಡಿಸಿದ ಕೃಷ್ಣ ಅವರೆಲ್ಲ ಬಂದು ಕೃಷ್ಣನ ಪಾದದಲ್ಲಿ ಶರಣಾಗತಿ ಮಾಡಿದರು ಅದಕ್ಕೆ ಮೊದಲು ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಎಮ್ ಎಲ್ ಎಗಳಿಗಿದ್ದ ಹಾಗೆ ಎಲ್ಲ ಒಟ್ಟಿಗೆ ಸೇರಿದ್ರು ಎಲೆಕ್ಷನ್ ಹಾಕಿಬಿಟ್ರೆ ಹೋಗುತ್ತಲ್ಲ ಅಧಿಕಾರ ಅಂತ ತಾತ್ಕಾಲಿಕವಾಗಿ ಸಂಘರ್ಷ ಹೋದಂತೆ ಆಗ ಕೃಷ್ಣನ ಕೆಳ ಕಿಂಕಿಣಿವ ಇಚ್ಛೈದ ತಾಮರೈ ಪೂ ಪೋಲೆ ಕಿಂಕಿಣಿವ ಇಚ್ಛೈದ ತಾಮರೈ ಪೂ ಪೋಲೆ ತಾಮರೆ ಪುಷ್ಪ ಅದು ಅರಳುವಾಗ ಗಮನದಿಂದ ನೋಡಬೇಕು ನೀವು ಪೂರ್ತ ಅರಳಿದ ಪುಷ್ಪ ನೋಡಿದ್ರೆ ಸೊಬಗಿಲ್ಲ ವೇದಾಂತ ತಿಳಿಯೋದಿಲ್ಲ ಇನ್ನೇನು ಅರಳತಾ ಇರುತ್ತೆ ಸ್ವಲ್ಪ ಮುಚ್ಚಿರುತ್ತೆ ಅರ್ಧ ತೆರೆದಿರುತ್ತೆ ಅರ್ಧ ಮುಗ್ಧಾವಸ್ಥೆ ಎಂಬುದಾಗಿ ಕಿಂಕಿಣಿಮಾಯ್ಚೈದ ತಾಮರೈ ಪೂಪೋಲೆ ಶಂಗಣ್ ಶಿರಿಚ್ಚಿರಿದೆ ಎಮ್ಮೆಲ್ ವಿಳಿಯಾವೋ ಶಂಗಣ್ ಎಮ್ಮೆಲ್ ಶಿರಿಚ್ಚಿರಿದೆ ಕೆಂಪು ಕಣ್ಣು ನಿನ್ನದು ಕೃಷ್ಣ ಒಮ್ಮೆಲೆಗೆ ನೋಡಿಬಿಟ್ರೆ ಭಯವಾಗುತ್ತೆ ನಮಗೆ ಶಂಗಣ್ ಭಗವಂತನಿಗೆ ದಂಡಧರತ್ವ ಇರೋದ್ರಿಂದ ಕಣ್ಣಿನ ತುದಿಯಲ್ಲಿ ಕೆಂಪು ಗೆರೆಗಳುಂಟು ತಾವರೆ ಪುಷ್ಪದಲ್ಲಿ ಕೆಂದಾವರೆ ಪುಷ್ಪಕ್ಕೆ ಎರಡು ಗೆರೆಗಳಿರುವಂತೆ ರಾಮೋ ರಕ್ತಾಂತಲೋಚನಃ ರಾಮೋ ರಾಜೀವಲೋಚನಃ ಕೃಷ್ಣ ಕಮಲಭದ್ರಾಕ್ಷ ಶಿಕ್ಷೆ ಮಾಡುವ ಶಕ್ತಿ ಉಂಟು ಶಂಗಣ್ ಎಮ್ಮೆ ಎಲ್ವಿಳಿಯಾವು ತಿಂಗಳು ಆದಿತ್ಯೇನು ವೆಳಂದಾರ್ ಪೋಲ್ ಏನು ಉದಾಹರಣೆ ಕೊಟ್ಟರು ಒಂದು ಕಣ್ಣಲ್ಲಿ ಸೂರ್ಯ ಒಂದು ಕಣ್ಣಲ್ಲಿ ಚಂದ್ರ ಇಬ್ಬರು ಏಕಕಾಲಕ್ಕೂ ಉದಯವಾಗುವಂತೆ ಅದಾಗೋದಿಲ್ಲ ಲೋಕದಲ್ಲಿ ಸೂರ್ಯ ಇದ್ರೆ ಚಂದ್ರ ಇರೋದಿಲ್ಲ ಸೂರ್ಯ ತಪನ ಚಂದ್ರ ನಮಗೆ ಆಹ್ಲಾದವನ್ನು ಉಂಟು ಮಾಡುವವನು ಅರ್ಧ ತೆಗೆದಿದೆ ಅರ್ಧ ಮುಚ್ಚಿದೆ ತಾವರೆ ಪುಷ್ಪ ಹಾಗೆ ಭಗವಾನ್ ಕೃಷ್ಣ ನಮ್ಮನ್ನ ಅನುಗ್ರಹ ಮಾಡುವುದು ನಿಗ್ರಹ ಮಾಡುವುದು ಮಿತವಾಗಿ ಹಿತವಾಗಿ ಮಾಡಬೇಕು ಶಂಕಣ್ ಶಿರಿಚಿರಿದೆ ಎಮ್ಮೇಲ್ ವೀಳಿಯಾವೋ ತಿಂಗಳು ಮಾದಿತ್ಯನ ಪೋಲ್ ಅಂ ಕಣ್ ಇರಂಡಂ ಕೊಂಡು ಶಂಕಣ್ ಅಂಗಣ್ಣ ಹಣ ಅದಾನ್ ತಾತ್ಪರ್ಯ ಅಂ ಕಣ್ಣಂದು ಸುಂದರವಾದ ಕಣ್ಣು ನೀ ಕೆಂಪು ಕಣ್ಣು ಬೇಡ ಕನ್ನಡಿ ನೋಡ್ಕೋ ನಿನ್ ಹೀಗೆ ಹೀಗೆ ಪಿಳಿ ಪಿಳಿ ಮಾಡಿ ಮಾಡಿ ಮಾಡಿ ಆ ಕೆಂಪಾಗಿರುವ ಕಣ್ಣು ತಂಪಾಗಿರುವ ಕಣ್ಣಾದ ಮೇಲೆ ನಮ್ಮ ಕಡೆ ನೋಡು ಸಣ್ಣ ಕಣ್ಣು ಮೇಲೆ ಮೇಲ್ವಿಳಿಯಾವೋ ತಿಂಗಳು ಮಾದಿ ವಿಳಿಂದ ಅಲ್ಪೋಲ್ ಹಂಗ್ ಕಣ್ಣು ಇರಂಡಂ ಕೊಂಡು ಎಂಗಳ ಮೇಲೆ ನೋಕುದೇ ಎಂಗಳ ಶಾಪ ಮಿಳಿಂದೇಲೋರೆಂಬಾವಾಯ್ ಜನ್ಮ ಜನ್ಮಾಂತರಗಳಿಂದ ಮಾಡಿರ್ತಕ್ಕಂಥ ನಮ್ಮ ಪಾಪ ಹೋಗಬೇಕಾದ್ರೆ ತಂಪಾದ ಕುಳಿರ ಕಟಾಕ್ಷ ಅಂತ ಹೇಳ್ತೇವಲ್ಲ ಕಟಾಕ್ಷದಿಂದ ನೋಡು ದೇವಿ ಹೇಳ್ತಾಳೆ ನಿಮ್ಮವನು ಸ್ವಾಮಿ ನಿಮ್ಮ ಸ್ವತ್ತು ಈ ಜೀವಾತ್ಮ ಹಿಂದಿನ ದಶಕದಲ್ಲಿ ಹೇಳಿದವು ಇವನನ್ನು ನೀವು ವಾಪಸ್ ಪಡೆಯುವುದಕ್ಕೆ ಜನ್ಮ ಜನ್ಮಾಂತರಗಳಿಂದ ಅವನನ್ನು ಮತ್ತೆ ನಿಮ್ಮ ಕಡೆ ಎಳ್ಕೊಳ್ಳುವುದಕ್ಕೆ ನೀವೆಷ್ಟು ತಪಸ್ಸು ಮಾಡಿದಿರಿ ಒಂದು ಜೀವಾತ್ಮ ನಿಮ್ಮ ಕಡೆ ಬರಬೇಕಾದ್ರೆ ಪ್ರಭು ತಪಸ್ ಮಾಡಿದವರು ನೀವಲ್ಲವೇ ಅವನು ತಪಸ್ ಮಾಡಿದನೆ ಕೋ ರಮಾಧವಂಶಯದ ನನ್ಗೊಲರಿಯೇ ತಪಸ್ ನೀವು ಮಾಡಿದಿರಿ ಬೆಳೆ ಬಂತು ಆ ಹೊತ್ತಲ್ಲಿ ದಂಡಿಸೋದು ಅಂದ್ರೆ ಏನರ್ಥ ನೀವು ಶಿಕ್ಷಿಸೋದಕ್ಕೆ ಹೋದರೆ ಇತರ ಸ್ವತ್ತುಗಳು ಹೆದರಿ ಬಿಡ್ತಾರೆ ಯಾರೂ ಹತ್ರ ಬರೋದಿಲ್ಲ ದೇವರು ಹೇಳಿದ ಇದು ಒಳ್ಳೆ ತಕರಾರಾಯ್ತಲ್ಲ ನಿನ್ನದು ದಯಾದೇವಿ ಅನಾದಿ ಕಾಲದಿಂದ ಆಜ್ಞಾತಿ ಲಂಘನ ಮಾಡಿದವನನ್ನು ನಾನು ದಂಡಿಸ್ತಾ ಇದ್ದರೆ ನಮ್ಮ ಶಾಸ್ತ್ರದ ಗತಿ ಏನು ಅದಕ್ಕೆ ದೇವಿ ಹೇಳಿದ್ಲು ರಕ್ಷಿಸದೆ ದಂಡಿಸಿದರೆ ನಿಮ್ಮ ಕರುಣೆಯ ಗತಿ ಏನು ದೇವರು ಹೇಳಿದ ಹೌದು ನೀ ಹೇಳೋದು ನ್ಯಾಯ ನನ್ನ ಕರುಣೆಯು ಉಳಿಬೇಕು ನನ್ನ ಶಾಸ್ತ್ರ ಮರ್ಯಾದೆಯು ಉಳಿಬೇಕು ಒಬ್ಬ ಲೇಟಾಗಿ ಬಂದ ನನ್ನ ಜೊತೆ ಹುಡುಗ ಪ್ರೈಮರಿ ಸ್ಕೂಲು ಆನಂದ ತೀರ್ಥಾಚಾರ ಅಂತ ಮೇಷ್ಟ್ರು ಎಷ್ಟು ಚೆನ್ನಾಗಿ ಪಾಠ ಹೇಳೋರು ಪಾಪ ಮಿಡ್ಲ್ ಸ್ಕೂಲ್ಗೂ ಅವರೇ ಇದ್ದರು ಮ್ಯಾಥಮೆಟಿಕ್ಸು ಇಂಗ್ಲೀಷು ಗುಂಡಾದ ಅಕ್ಷರದಲ್ಲಿ ಜಾಮಿಟ್ರಿ ಪೆಟ್ಟಿಗೆಯಲ್ಲಿ ತುಂಡು ತುಂಡು ಶಾಕ್ವೀಸ್ ಇಟ್ಕೊಂಡು ಬರೋರು ಕೆಲವು ವಿದ್ಯಾರ್ಥಿಗಳಲ್ಲಿ ಒಬ್ಬ ಆ ಊರು ಡಾಕ್ಟ್ರ್ ಮಗ ನನ್ನ ಜೊತೆ ಅವನು ಅವನು ಒಂದು ಕಂಬಳಿ ಕೋಟ್ ಹಾಕೊಂಡು ಬರ್ತಿದ್ದ ನನ್ನ ಹೆಸರನ್ನವನು ಅವನಿಗೆ ಕೋಟ್ನವನು ಅಂತ ಹೆಸರಿಟ್ಟಿದ್ರು ಆ ಕೋಟ್ ಆಗಿತ್ತು ಅಂದ್ರೆ ಸುಮ್ಮನೆ ಕೂತಿರ್ತಿರ್ಲಿಲ್ಲ ಅವನ ಚೇಷ್ಟೆ ದಿನ ಅದರಿಂದ ಕೂದಲುಗಳು ಕಿತ್ತು ಕಿತ್ತು ಹಾಕೋನು ಕೆಳಗಡೆ ಊರು ಡಾಕ್ಟರ್ ಮಗ ಈ ಮೇಷ್ಟ್ರಿಗೆ ಅವನನ್ನು ಹೊಡಿಬೇಕು ಅಂತ ಮೇಷ್ಟ್ರ ಆಗಿದ್ದಾಗ ಅವನಿಗೂ ಹೊಡೆದು ಆಸ್ಪತ್ರೆಯಲ್ಲಿ ಸೇರಿಸಿ ಇವ್ರ ಮೇಲೆ ಕೇಸ್ ಹಾಕಿ ಗಲಾಟೆ ಆಗಿತ್ತು ಅನ್ನೋ ಭಯಕ್ಕೆ ಅವರೇ ಹೇಳಿದ ಕಥೆ ಅವನನ್ನು ಹೊಡಿಬೇಕು ಏಟು ಬಿದ್ದಿರಬಾರದು ತಮ್ಮ ಮರ್ಯಾದೆಯನ್ನು ಉಳಿಬೇಕು ಅದಕ್ಕೆ ಹತ್ತಿರ ಬಂದು ಅವನ ಕೋಟನ್ನು ಹಿಡ್ಕೊಂಡು ಮೆಲ್ಲಿಗೆ ಕಾಲಲ್ಲಿ ವಿಭೂತಿ ಬಳಿಯುವಂತೆ ಎರಡು ಸಲ ಹೀಗಂತಿದ್ರು ಅದೇ ಶಿಕ್ಷೆ ಶಿಕ್ಷೆ ಕೊಟ್ಟಾಗಿರಬೇಕು ಶಿಕ್ಷೆ ಆಗಿರಬಾರದು ಆದ್ರೆ ಅಪ್ಪ ಅಷ್ಟು ಜನರಿಗೆ ಅಪಮಾನವಾಗಿರಬೇಕು ಅದಕ್ಕೆ ದೇವಿ ಹೇಳ್ತಾಳೆ ಶಿಕ್ಷೆ ರಕ್ಷೆ ಎರಡೂ ಆಗಬೇಕು ಅದನ್ನು ಹೇಗೆ ಮಾಡಬೇಕು ನೀವೇ ಮಾಡಿ ಸರ್ವಜ್ಞರಲ್ಲವೇ ಭಗವಂತ ತರೆ ಹಾಕಿದ ದೇವಿಯನ್ನ ಕೇಳಿದ ಎಂ ಮಾನತೆವಾಂಗಾದೆ ನೀ ಹೇಳಿದ್ದು ಸರಿ ನನ್ನ ಮಾನ ಉಳಿಬೇಕು ಯಥಾವ್ದವ್ರು ಒಳಿ ತೇಡು ಏನು ಮಾಡಬೇಕು ಅಂತ ಕೇಳಿದರೆ ದೇವಿ ಹೇಳ್ತಾಳೆ ತಪ್ಪು ಮಾಡಿಯೂ ಶರಣಾಗತಿ ಮಾಡದೇ ಇದ್ದವನಲ್ಲಿ ಶಾಸ್ತ್ರ ತೋರಿಸಿ ಶಿಕ್ಷೆ ಮಾಡಿ ತಪ್ಪು ಮಾಡಿ ಶರಣಾಗತಿ ಮಾಡಿದವನನ್ನು ಬಿಟ್ಟು ಬಿಡಿ ಎರಡಕ್ಕೂ ದಾರಿ ಆಯಿತಲ್ಲ ಅಂದರೆ ಅಪಡಿಯೇ ಶೈವೋಂ ಅದೇ ಕಿಂಕಿಣಿ ಶೈಲ ತಾಮರೈ ಪೂ ಪೋಲೆ ಇದು ತಿರುಪಾವೆ ನ್ಯಾಯ ಅದು ಇಲ್ಲಿ ಅನೇಕ ಕೇಳ್ತಾ ತಿರುಪಾವೆ ಯಾವತ್ತು ಹೇಳ್ತೀರಿ ತಿರುಪಾವೆ ಯಾವತ್ತು ಹೇಳ್ತೀರಿ ಒಂದು ತಿಂಗಳು ಸಿಕ್ಕಾಕೋಬೇಕು ತಿರುಪಾವೆ ಹೇಳೋದು ಅಂದರೆ ತಿರುಪಾವೆಗೆ ಒಂದು ಕೆಟ್ಟ ಹೆಸರು ಇದು ಬರೀ ಐಂಗಾರ ಕೇಳೋ ಗ್ರಂಥ ಅಂತ ದಯಾಸ್ತುತಿಗೂ ದಯಾಶತಕಕ್ಕೂ ಹಾಗೆ ನೀವು ಹುಚ್ಚು ಬಿಡಿಸಿದ್ರಿ ತಿರುಪಾವೈ ಸರ್ವಯೋಗ್ಯವಾದ ಗ್ರಂಥ ಕುರುಬರು ಮುಸ್ಲಿಮರು ವೀರಶೈವರು ಬಂದು ಕೇಳ್ತಿದ್ರು ಮೈಸೂರಲ್ಲಿ ಈ ಎರಡನೇ ಮೂರನೇ ವರ್ಷದಲ್ಲಿ ಹೇಳಿದ್ದೇನೆ ಈ ಊರಲ್ಲಿಯೂ ಹೇಳಿದ್ದೇನೆ ಇಲ್ಲೂ ಒಂದು ಸಲ ಹೇಳೋಣ ಕೇಳಿ ಹೇಳಬಾರ್ದು ಅಂತಿಲ್ಲ ಅದು ಭಗವಂತನ ಕೃಪೆ ಬರಬೇಕು ಆದ್ದರಿಂದ ಇಲ್ಲಿ ಇದು ವೇದಾಂತ ದೇಶಿಕರ ಈ ದಯಾಶತಕ ಪ್ರಸಂಗದಲ್ಲಿ ನೀವು ಚಪ್ಪಾಳೆ ಹಾಕಿಬಿಟ್ರಿ ಇಲ್ಲಿ ತಿರುಪಾವೆಯಲ್ಲಿ ಬಂದಿರೋ ಪ್ರಮೇಯಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತೀರ್ಮಾನ ಕೊಡ್ತಾಳೆ ದಯಾದೇವಿ ಮರ್ಚೆಟ್ ಆಫ್ ಎನಿಸ್ ಪೋರ್ಷಿಯಾ ನಾಟಕಕ್ಕಿಂತ ಮುಂದೆ ಹೋಗಿಬಿಡ್ತು ಶಿಕ್ಷೆ ಮಾಡಿದರೆ ನನ್ನ ಕರುಣಾಗುಣ ಹೋಗುತ್ತೆ ಕರುಣೆ ತೋರಿಸಿದರೆ ಎಲ್ಲರೂ ನನ್ನ ಸುಲಭವಾಗಿ ತಿಳ್ಕೊಂಡ್ಬಿಡ್ತಾರೆ ಸರಳವಾಗಿ ತಿಳ್ಕೊಂಡ್ಬಿಡ್ತಾರೆ ಗೌರವ ಹೋಗಿಬಿಡುತ್ತೆ ಏನು ಮಾಡಲಿ ಅಂತ ಕೇಳಿದರೆ ದಯಾದೇವಿ ಹೇಳ್ತಾಳೆ ಪ್ರಭು ಒಂದು ಮಾತು ಹೇಳ್ತೇನೆ ತಪ್ಪು ತಿಳ್ಕೊಬೇಡಿ ಅವನಿಗೆ ಏನೇನು ಶಿಕ್ಷೆ ಕೊಡಬೇಕು ಅಂತಿದ್ದೀರೋ ಜನ್ಮ ಏನು ಅದನ್ನೆಲ್ಲ ನೀವೇ ಶಿಕ್ಷೆ ಅನುಭವಿಸ್ಬಿಡಿ ಎತ್ತಿಬಿಡಿ ಅಂತ ನಾರಾಯಣ ಈಗಲ್ವೇ ಚಪ್ಪಾಳೆ ಹಾಕ್ಬೇಕು ನೀವು ಏನ್ರಿ ಇದು ಅತಿವಾದವಾಗಿದೆ ಯಾವ ಮತದಲ್ಲಿಯೂ ಯಾವ ಶಾಸ್ತ್ರ ಗ್ರಂಥದಲ್ಲಿಯೂ ಕೇಳಿಲ್ವಲ್ಲ ನಾವು ಅಂತ ಹೇಳಿದರೆ ಅದು ಎಲ್ಲೋ ಮುಂದೆ ಬರೋದು ಈಗಲೇ ಹೇಳಿಬಿಟ್ಟೆ ಅದರ ತಾತ್ಪರ್ಯ ಇಷ್ಟೇ ಒಬ್ಬನಿಗೆ ಜೈಲು ಶಿಕ್ಷೆ ಹಾಕಬೇಕು ಜೈಲು ಶಿಕ್ಷೆ ಅವನಿಗೆ ಕೊಟ್ಟರೆ ಆ ಜೈ ಶಿಕ್ಷೆ ಕೊಟ್ಟವನಿಗೆ ಇನ್ಫ್ಲೂಯೆನ್ಷಿಯಲ್ ಪೀಪಲ್ ಆದ್ದರಿಂದ ಅವನಿಗೆ ಹಿಂಸೆ ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಹಿಂಸೆ ಏನ್ರಿ ನನ್ನ ಮಗನ ಜೈಲಿಗೆ ಹಾಕಿದ ಅಂತ ಕೇಳ್ತಾನೆ ಅವನು M L A M P ಕೊಡದೇ ಇದ್ರೆ ಉಳಿದು ಪುಂಡ್ರು ತಲೆ ಎತ್ತಿ ಬಿಡ್ತಾರೆ ಅದಕ್ಕೇನು ಮಾಡಬೇಕು ಪೊಲೀಸ್ ಇನ್ಸ್ಪೆಕ್ಟರ್ ತಾನೇ ಆ ಜಾಗದಲ್ಲಿ ಕೂತ್ಕೋಬೇಕು ಮಹಾರಾಜನೇ ಒಂದು ವೇಳೆ ತನ್ನ ಮಗನ ಜಾಗದಲ್ಲಿ ಜೈಲಿಗೆ ಹೋಗಬೇಕು ಅಂತ ಶಿಕ್ಷೆಗೆ ಒಳಗಾಗಿ ತಾನೇ ತನ್ನ ಮೇಲೆ ವಿಧಿಸಿಕೊಂಡು ಆಯ್ತಪ್ಪ ಅವನ ಬದಲು ನಾಲ್ಕು ದಿವಸ ನಾನೇ ಕೂಡ್ತೇನೆ ಅಂತ ಬಂದರೆ ಏನು ವಿಚಿತ್ರವಾಗ್ತದೆ ಮಹಾರಾಜ ಬಂದು ಕೂಡುವುದರಿಂದ ಜೈಲ್ ಖಾನೆಯು ಅರಮನೆಯಾಗ್ತದೆ ಅದು ಭೋಗ ಸ್ಥಾನವಾಯಿತು ಅವನಿಗದು ಲೀಲಾ ಸ್ಥಾನವಾಯಿತು ಇವನಿಗೆ ಶಿಕ್ಷೆ ಬಿಡುಗಡೆ ಆಯಿತು ಯಾಕೆ ಆಗೋದಿಲ್ಲ ನೋಡಿ ಇದಕ್ಕೊಂದು ಕಥೆ ಲೌಕಿಕ ಕಥೆ ಹೇಳಬೇಕು ಪ್ರತ್ಯಕ್ಷ ಆದ ಅನುಭವದ ಕಥೆ ನಾಳೆ ಹೇಳ್ತೇನೆ ಅಶಿಥಿಲ ಕರಣೆಯಸ್ಮಿನ್ ಶ್ವಾಸ ವೃತ್ತವು ನಾಲ್ಕನೇ ದಶಕದಲ್ಲಿ ಇವತ್ತು ಮೊದಲನೇ ಪದ್ಯ ಹೇಳ್ತೇವೆ ಸಾರಾಂಶ ಹೇಳಿಬಿಟ್ಟಿದ್ದೇನೆ ನಾಳೆ ಉಪನ್ಯಾಸ ದಯವಿಟ್ಟು ಯಾರು ತಪ್ಪಿಸ್ಕೋಬೇಡಿ ಈ ನಾಲ್ಕನೇ ದಶಕದಲ್ಲಿ ಸಾಧ್ಯವಾದಷ್ಟು ಹತ್ತು ಪದ್ಯಗಳನ್ನು ಓದಿ ತೋರಿಸ್ತೇನೆ ಉಳಿದಿದ್ದಾಗುತ್ತೋ ಬಿಡುತ್ತೋ ಎಂಟನೇ ದಶಕದಲ್ಲಿ ಬರುವ ದಶಾವತಾರ ವೈಭವಗಳನ್ನು ಹತ್ತು ಅವತಾರವನ್ನು ಅದನ್ನು ದೇಶಕರು ಅನುಭವಿಸಿರೋ ರೀತಿಯನ್ನು ಹೇಳೋಣ ಅದೆರಡು ಪ್ರಧಾನ ಇವತ್ತು ಆರನೇ ದಿವಸ ಉಪನ್ಯಾಸ ಇನ್ನು ಉಳಿದಿರೋ ನಾಲ್ಕೇ ದಿವಸ ಎರಡು ದಿವಸ ಅಥವಾ ಮೂರು ದಿವಸ ಇದಕ್ಕೆ ಇಟ್ಕೊಂಡು ಉಳಿದದ್ದನ್ನು ಸುಮಾರು ಮಾಡೋಣ ಅಶಿಥಿಲಕರಣೇಸ್ ಅಕ್ಷತಶ್ವಾಸವೃತ್ತೌ ವಿ ಕಮ್ಯೇವಾಯಂ ವೃಷಗಿರಿಕಟಕೇಶು ವ್ಯಂಜಯತ್ ಸು ಪ್ರತೀಕೈ ತೀರ್ಕುಂ ತಿರುಮಾಲೆ ನಡಿಯಾನೇ ವೇಗಡವಾ நின் கோயிலின் வாசல் அடியாரும் வானவரும் அறம்பெயரும் கிடந்து எங்கும் படியாய் கிடந்து உன் பவளவாய் ಕಾಣ್ಬೇನೆ ಅಶಿಥಿಲ ಕರಣೇಸ್ಮಿನ್ ಮನುಷ್ಯ ಪ್ರಾಣ ಹೋಗುವ ಸಂದರ್ಭ ಹೇಗಿರುತ್ತೆ ನೋಡಿ ಇಂದ್ರು ಮೂರನೇ ದಶಕದಲ್ಲಿ ಏನು ಹೇಳಿದ್ರು ಏಕದಂ ಮನುಷ್ಯನ ಮರಣದ ಕಾಲಕ್ಕೆ ಹೋಗ್ಬಿಟ್ರು ವೇದಾಂತ ದೇಶಕರು ಈಗ ಹೇಗಿದ್ದೇವೆ ಇನ್ನು ನಮ್ಮ ಕರ್ಣಗಳು ಅಂದರೆ ಕಣ್ಣು ಕಿವಿ ಮೂಗು ಕೈಕಾಲು ಶಕ್ತಿಗಳು ಶಿಥಿಲವಾಗಿಲ್ಲ ಅಶಿಥಿಲ ಕರಣೇಸ್ಮಿನ್ ಅವರು ಹೇಳಿದರು ಹದಿನೆಂಟು ಸಲ ಬೆಟ್ಟ ಹತ್ತಿದ್ದೀನಿ ತುಂಬ ಸಂತೋಷ ಮರುದಿವಸ ಹೇಳಿದರು ಆಚಾರ್ಯರೇ ಅಹಂಕಾರದಿಂದ ಹೇಳಿಬಿಟ್ಟೆ ನಾನು ಇಲ್ಲೊಬ್ಬರು ಇದ್ದಾರೆ ಇಪ್ಪತ್ತೆರಡು ಸಲ ಬೆಂಗಳೂರಿಂದ ತಿರುಪತಿಗೆ ನಡ್ಕೊಂಡು ಹೋಗಿ ಬೆಟ್ಟ ಹತ್ತಿದ್ದಾರೆ for the last twenty two years ನಮ್ಮ ಹುಬ್ಬಳ್ಳಿ ಹತ್ರ ಸೊರಟೂರು ಅಂತ ಒಂದು ಊರು ಗದಗ ಡಿಸ್ಟ್ರಿಕ್ಟು ಅಲ್ಲೊಬ್ಬರು ದೇಸಾಯರು ದೇಸಾಯರು ಅಂದರೆ ಬೇಕಾದಷ್ಟು ಜಮೀನ್ ಅಧಿಕಾರಿ ದೇಶಪಾಂಡೆಯರು ದೇಸಾಯರು ಅಂದರೆ ಮರಾಠ ಕಾಲದಲ್ಲಿ ತುಂಬ ಉನ್ನತಾಧಿಕಾರದಲ್ಲಿದ್ದವರು ಅವರು ಪ್ರತಿ ವರ್ಷ ಬೆಟ್ಟಕ್ಕೆ ನಡ್ಕೊಂಡು ಹೋಗ್ತಾ ಇದ್ದವರು ವಯಸ್ಸಾದ ಮೇಲೆಯೂ ಒಂದು ವರ್ಷವೂ ತಪ್ಪಲಿಲ್ಲ ಮಹಾರಾಯರು ಎಂಬತ್ತೈದು ವರ್ಷ ಆಗೋಯಿತು ಕಣ್ಣು ಕಾಣಿಸ್ತಾ ಇಲ್ಲ ಕೋಲು ಊರ್ಕೊಂಡು ಹೊರಟಿದ್ದಾರೆ ಕಾಲು ಕುಸಿದು ಕೆಳಗೆ ಬಿದ್ದು ವೆಂಕಟೇಶ್ವರ ಇನ್ನು ನನ್ನ ಕೈಲಾಗೋದಿಲ್ಲ ಕಾಣೋ ನಡೆಯೋಕ್ಕಾಗೋಲ್ಲಪ್ಪ ಮೋಕ್ಷ ಬಿಡು ಧ್ವನಿ ಕೇಳಿಸ್ತು ನಾನು ಇಲ್ಲೇ ಇದ್ದೀನಿಲ್ಲ ತಾತ ಅಲ್ಲಿ ತನಕ ಯಾಕೆ ಬರ್ತೀಯೇ ಇಲ್ಲಿದ್ದೀಯಾ ಎಲ್ಲಿದ್ದೀಯೇ ನೀವು ಕೆಳಗೆ ಕುಕ್ಕರಿಸಿಕೊಂಡು ಯಾವ ಬಂಡೆ ಮೇಲೆ ಕೈ ಇಟ್ಟಿದ್ದೀರೋ ಆ ಬಂಡೆಯಲ್ಲೇ ಇದ್ದೀನಲ್ಲ ವೆಂಕಟಾಪುರ ಅಲ್ಲಿ ತಿರುಗಿಸಿ ನೋಡಿದ್ರೆ ಸ್ವಯಂ ಉದ್ಭವ ವೆಂಕಟೇಶ ಇವತ್ತು ಆ ವೆಂಕಟಾಪುರ ಕ್ಷೇತ್ರ ನೋಡಬೇಕು ಅದರ ಹತ್ತಿರ ಬೆಳದಡಿ ಅಂತ ಒಂದಿದೆ ಅಲ್ಲಿ ಬ್ರಹ್ಮಚೈತನ್ಯರು ಬ್ರಹ್ಮಾನಂದರು ಗೊಂದಾವಲೇಕರ್ ಮಹಾರಾಜರು ತಪಸ್ಸು ಮಾಡಿದ್ದಾಗ ಅಂಡರ್ಗ್ರೌಂಡ್ ಮಾಡಿದ್ದಾರೆ ಒಂದು ಒಂದು ಕೋರ್ ಬಂಡೆ ಸಣ್ಣ ಬಂಡೆ ಅದರ ಮೇಲೆ ನಮಗೆ ವೆಂಕಟೇಶನ ಛಾಯೆ ಸ್ಪಷ್ಟವಾಗಿ ಕಾಣಿಸ್ತದೆ ಭಕ್ತರು ನಡ್ಕೊಳ್ತಾರೆ ಜಾತಿ ಹೇಳ್ತೇವೆ ಅಂದರೆ ನೋಡಿ ಇಂಥ ಅನುಭವ ಬೇಕು ದಂಡಿಯಾತ್ರೆ ಪಾಂಡುರಂಗಪುರ ಪಂಡರಾಪುರಕ್ಕೆ ಈ ಕಾಲ್ನಡಿಗೆಯಲ್ಲಿ ನಡೆಯತಕ್ಕವರಿದ್ದಾರೆ ಇನ್ನೂ ಅಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೂ ಭಕ್ತಿ ಇದೆ ಹೋಗಿಲ್ಲ ಇಲ್ಲಿ ಪಾಪ ಒಂದು ಗುಂಪು ಮಾಡಿಕೊಂಡು ಭಕ್ತರು ಅನೇಕರು ಅದು ಹೇಗೆ ಹೋಗ್ತೀರಿ ಅಂತ ಕೇಳಿದೆ ಕತ್ಲು ಅವ್ರ ಮುಖನೂ ಸರಿಯಾಗಿ ಪರಿಚಯ ಆಗಲಿಲ್ಲ ಅವತ್ತು ಅವ್ರು ಹೇಳಿದರು ದಿವಸಕ್ಕೆ ನಲವತ್ತು ಕಿಲೋಮೀಟ್ರ್ ನಡೀತೇವೆ ಎಷ್ಟು ನಲವತ್ತು ಕಿಲೋಮೀಟ್ರು ಏಳು ದಿವಸ ಸೆವೆನ್ ಇಂಟು ಫಾರ್ಟಿ ಎರಡು ನೂರ ಎಂಬತ್ತು ಕಿಲೋಮೀಟರ್ ತಿರುಪತಿ ಬೆಟ್ಟದ ಮೇಲಿರ್ತೇವೆ ನಲವತ್ತು ಜನ ಐವತ್ತು ಜನ ಕೂಡಿಕೊಂಡು ಭಜನೆ ಮಾಡಿಕೊಂಡು ದಾಸರ ಪದಗಳನ್ನು ಹಾಡಿಕೊಂಡು ಅವ್ರಿಗೆ ಬೇಕಾದಲ್ಲಿ ಎಲ್ಲೆಲ್ಲಿ ನಿಂತ್ಕೊಳ್ತಾರೆ ಅಲ್ಲಿ ಆಹಾರ ಸೌಕರ್ಯಕ್ಕೆ ಯಾರೋ ಒಂದು ವ್ಯಾನ್ ಕಳಿಸ್ತಾರೆ ಮಾಡ್ತಾರೆ ಸೌಕರ್ಯ ಎಲ್ಲ ನೀವು ಮಾಡಿಕೊಳ್ಳಿ ಆದರೆ ಕಾಲ್ನಡಿಗೆಯಿಂದ ಹೋಗಬೇಕು ಅದನ್ನು ಹೇಳ್ತಾರೆ ಈ ಪದ್ಯದಲ್ಲಿ ಅಶಿಥಿಲ ಕರಣೇಸ್ಮಿನ್ ನಮಗಿನ್ನೂ ಕೈಕಾಲು ಗಟ್ಟಿಯಾಗಿರುವಾಗ ಶಿಥಿಲವಾಗಿಲ್ಲದೆ ಇರುವಾಗ ವೃತ್ತವು ಲಂಗ್ಸ್ ಗಟ್ಟಿಯಾಗಿರುವಾಗ ಶ್ವಾಸವೃತ್ತಿ ಉಸಿರು ಚೆನ್ನಾಗಿರುವಾಗ ಆಸ್ಮಾ ಬಂದ ಮೇಲೆ ಹೋಗೋಕ್ಕಾಗೋದಿಲ್ಲ ಅಕ್ಷತ ಶ್ವಾಸ ಯೋಗ್ಯ ವಪುಷಿ ಗಮನಯೋಗ್ಯೇ ಗಮನ ಯೋಗ್ಯ ಶರೀರ ನಡೆಯುವುದಕ್ಕೆ ಅನುಕೂಲವಾಗಿರೋ ಕಾಲದಲ್ಲಿ ಮಣ್ಣು ಮಾಡದೇ ಇರೋ ಕಾಲದಲ್ಲಿ ವಾಸಮಾಸಾದಯೇಯಂ ಅಲ್ಲಿ ಹೋಗಬೇಕು ಅಂತಲ್ಲ ನಿತ್ಯವಾಸ ಮಾಡಬೇಕು ಕುಲಶೇಖರಾಜ್ ವಾರರು ಒಂದು ಪದ್ಯದಲ್ಲಿ ಒಂದು ಹತ್ತು ಪದ್ಯದಲ್ಲಿ ಒಂದು ದಶಕದ ತುಂಬ ಆಳ್ವಾರರು ಆ ವೆಂಕಟೇಶ್ವರನ ಬೆಟ್ಟದಲ್ಲಿಯೇ ನಿತ್ಯವಾಸ ಮಾಡಬೇಕು ಅಂತ ಯೋಚನೆ ಮಾಡಿದರು ನಾಳೆ ಹೇಳಿ ತೋರಿಸ್ತೇನೆ ಎಲ್ಲ ಪೂರ್ತಿ ಹೇಳೋಕೆ ಅವಕಾಶವಿಲ್ಲ ಮೊದಲು ಯೋಚನೆ ಮಾಡಿದರು ಆ ಬೆಟ್ಟದ ಮೇಲೆ ನಾನು ಭಕ್ತರು ಬರುವಂತಹ ಒಂದು ಆಗಿರಬೇಕು ಆಮೇಲೆ ಯೋಚನೆ ಮಾಡಿದರು ಭಕ್ತರು ಆ ದಾರಿ ಬಿಟ್ಟು ಬೇರೆ ದಾರಿಯಲ್ಲಿ ಬಂದುಬಿಟ್ರೆ ಅವರು ಪಾದಸ್ಪರ್ಶ ಹೋಗ್ತದಲ್ಲ ಚೇಚೆ ಅದು ಬೇಡ ಗೋಪುರದಲ್ಲಿ ಪಕ್ಷಿಗಳಿರುತ್ತಲ್ಲ ಗುರುಕಾ ಪಕ್ಷಿಗಳು ಆ ರೂಪದಲ್ಲಿರಬೇಕು ಆಮೇಲೆ ಯೋಚನೆ ಮಾಡಿದರು ಪಕ್ಷಿಗಳು ಹಾರಿ ಹೋಗೋದುಂಟಲ್ಲ ನಿತ್ಯವಾಸಕ್ಕೆ ಯೋಗ್ಯವಲ್ಲ ಆ ಜನ್ಮ ಬೇಡ ಸ್ವಾಮಿಗಳಿಗೆ ಪಾದ್ಯ ತರಲ್ಲ ಬಂಗಾರದ ಬಟ್ಲಾಗಬೇಕು ಯಾರು ಕದ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ನಿತ್ಯವಾಸಕ್ಕೆ ಯೋಗ್ಯವಾಗೋದಿಲ್ವಲ್ಲ ಒಂದು ಸೊಂಪಿಗೆ ಹೂವಿನ ಗಿಡವಾಗಬೇಕು ಆಮೇಲೆ ಯೋಚನೆ ಮಾಡಿದರು ಯಾರು ಹೂವುಗಳನ್ನೆಲ್ಲ ಕದ್ದು ವೆಂಕಟ